ಕವಚಾಯಿತಯಾ ತ್ವಯೈವ ಶಾರ್ಗಿ ವಿಜಯಸ್ಥಾನಮುಪಾಷ್ಟಿತೋ ವೃಷಾದ್ರಿಂ ಇಪ್ಪತ್ತೆಂಟನೇ ಶ್ಲೋಕ ದುರಿತೇಶು ಮಾಮಕೇಶು ನನ್ನ ಪಾಪಗಳನ್ನೆಲ್ಲ ನೋಡಿದ ವೆಂಕಟೇಶ್ವರ ಆಚಾರ್ಯ ಹೇಳ್ತಾರೆ ಮಾಮಕೇಶು ದುರಿತೇಶು ಪ್ರತಿಕಾರಾಂತರ ದುರ್ಜಯೇಶು ಖಿನ್ನ ಆಚಾರ್ಯರು ಹೇಳಿದ್ರೆ ನಾವೇನು ಮಾಡಬೇಕು ಒಬ್ಬ ಹೋಗ್ತಾನೆ ಬೆಟ್ಟಕ್ಕೆ ವೆಂಕಟೇಶ್ವರ ನೋಡಿದ ಮೇಲಿನಿಂದ ಅಯ್ಯೋ ಅವನು ಬಂದ್ಬಿಟ್ನಲ್ಲ ಬೆಟ್ಟ ಹತ್ತಾ ಇದ್ದಾನೆ ಪಾಪಿ ಎಷ್ಟೊಂದು ಪಾಪಗಳನ್ನು ಮಾಡಿದ್ದಾನೆ ಅಂದರೆ ಪ್ರತೀಕಾರಾಂತರ ದುರ್ಜಯೇಶು ಇದಕ್ಕೆಷ್ಟು ಪ್ರಾಯಶ್ಚಿತ್ತ ಮಾಡಿದರೂ ಪ್ರಾಯಶ್ಚಿತ್ತದಿಂದ ಮುಗಿಯದೇ ಇರುವಷ್ಟು ಪಾಪ ಮಾಡಿದ್ದಾನೆ ಇವನು ಒಂದು ಟಾನ ಇವನೇನ ಬಂಡ್ರದು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಖಿನ್ನ ವೆಂಕಟೇಶ್ವರನಿಗೆ ದುಃಖವಾಯಿತಂತೆ ಇವನನ್ನು ಪಾಪಗಳಿಂದ ಬಿಡಿಸೋದು ಹೇಗೆ ಅಂತ ಅವನಿಗೆ ದುಃಖ ಬರುವಷ್ಟು ಪಾಪ ಮಾಡಿದ್ದಾನೆ ಒಬ್ಬ ಆಗೇನು ಮಾಡ್ತಾನೆ ಒಂದು ಕವಚವನ್ನು ಬಿಗಿದುಕೊಳ್ತಾನೆ ಕವಚ ಐತಯ ಅತ್ವಯೈವ ಶಾರ್ಂಗಿ ಕರುಣೆ ಎಂಬ ಕವಚವನ್ನು ಎದೆ ಕಟ್ಟಿಕೊಳ್ತಾನಂತೆ ಕೈಯಲ್ಲಿ ನೋಡಿದರೆ ಶಾರ್ಂಗಿ ವೆಂಕಟೇಶ್ವರನ ಕೈ ಬಿಲ್ ನೋಡಿದ್ದೀರಾ ಮೂರ್ತಿ ಅವನು ಕಾಳಿಂಗವರ್ಧನ ರೂಪ ತಳೆಯುವಾಗ ರಾಮಾವತಾರ ವೇಷದಲ್ಲಿ ಸ್ವಾಮಿ ಕೈಯಲ್ಲಿ ಬಿಲ್ಲು ಬಾಣ ಕೊಟ್ಟಿರ್ತಾರೆ ಈ ಹತ್ತು ದಿವಸದ ರಥೋತ್ಸವದಲ್ಲಿ ಒಂದು ದಿವಸ ಉತ್ಸವ ಮೂರ್ತಿ ವೆಂಕಟೇಶ್ವರನ ಕೈಯಲ್ಲಿ ಬಿಲ್ಲನ್ನು ನೀವು ನೋಡ್ತೀರಿ ಬಹಳ ಮೋಹಕವಾದಂತಹ ಮುದ್ರೆ ಅದು ಕವಚ ಇತಯ ಈ ಶಾರ್ಗಿ ವಿಜಯಸ್ಥಾನ ಪಾಷ್ಟಿತೋ ವೃಷಾದ್ರಿಂ ಬೆಟ್ಟದ ಮೇಲೆ ಕೂತಿದ್ದಾನೆ ಇಲ್ದಿದ್ರೆ ಇಲ್ಲಿ ಇಲ್ಲ ಅಂತ ಹೇಳಿಬಿಡಿ ಅಂತ ಹೇಳಿ ಓಡಿ ಹೋಗ್ಬಿಡ್ತಿದ್ದ ಅವನು ವಿಜಯ ಸ್ಥಾನದಲ್ಲಿ ಇನ್ನೂ ಕೂತಿದ್ದಾನೆ ಒಬ್ಬ ನೀವು ಸಾಲ ಕೊಟ್ಟಿರ್ತೀವಿ ವಸೂಲು ಮಾಡೋಕ್ಕೆ ಹೋದರೆ ಮನೆಯಲ್ಲಿ ಇಲ್ಲ ಅಂತ ಹೇಳಿ ಓಡಿ ಹೋಗೋ ಹಾಗೆ ಮಾಡಬಾರದ ಪಾಪಗಳನ್ನು ಮಾಡಿ ಒಬ್ಬ ಬಂದ ಇವನ ಪಾಪಗಳನ್ನೇ ಹೋದ ಹೇಗೆ ಅಂತ ಅವನಿಗೆ ದಾರಿ ಗೊತ್ತಾಗಲಿಲ್ಲ ಅಷ್ಟೊಂದು ಮುಂಗಟೆ ಬಿಟ್ಟು ಹೋಗಬೇಕು ಅನ್ನುವಷ್ಟರಲ್ಲಿ ಬೇಡ ಬೇಡ ಕೂತ್ಕೊಳ್ಳಿ ನಾನು ಸರಿ ಮಾಡ್ತೇನೆ ಅಂತ ಆ ಕರುಣಾದೇವಿ ದಯಾದೇವಿ ಹೇಳೋದ್ರಿಂದ ಹಾಗಿದ್ರೆ ನನ್ನ ಎದೆಯಲ್ಲಿ ನೀನೇ ಕವಚವಾಗಿ ಬಂದು ಕೂತ್ಕೋ ಎಲ್ಲಿ ಇದೆ ಇದೆ ಇರಿದು ಬಿಡ್ತಾನವನು ಅವನನ್ನು ನೋಡಿದ್ರೆ ತುಂಬ ಸಂಕಟವಾಗುತ್ತೆ ನನಗೆ ಎದೆ ಬಿರಿದು ಹೋಗ್ತದೆ ದಯಾದೇವಿ ಅವನನ್ನು ಹೇಗೆ ಹ್ಯಾಂಡಲ್ ಮಾಡಬೇಕೋ ನೀನೇ ಮಾಡು ಎಂಬುದಾಗಿ ಹೇಳಿ ಕವಚದಂತೆ ಎದೆಗೆ ಬಿಗಿದುಕೊಳ್ತಾನೆ ಕವಚಾಯಿತಯ ತ್ವಯೈವ ಶಾರ್ಗಿ ವಿಜಯಸ್ಥಾನಮ ಪಾಷ್ಟಿತೋ ವೃಷಾದ್ರಿಂ ಇದರಲ್ಲಿ ಭಾವ ನಮ್ಮ ಪಾಪಗಳು ಇದು ಒಂದು ರೀತಿ ಶಸ್ತ್ರ ಇದ್ದ ಹಾಗೆ ಭಗವಂತನ ಹೃದಯವನ್ನು ಇರಿಯುತ್ತವೆ ಇದು ನಿಜವೇ ಸ್ವಾಮಿ ಸರ್ವಜ್ಞ ಸರ್ವಶಕ್ತ ಸರ್ವಸಂಕಲ್ಪ ಭಗವಂತನ ಹೇಗುಂಟೆ ಅಂತ ಕೇಳಿದರೆ ನಿಮ್ಮ ನಿಮ್ಮ ಮಕ್ಕಳು ಮಾಡಬಾರದ ತಪ್ಪುಗಳನ್ನು ಮಾಡಿದರೆ ನಿಮಗೆ ಎದೆ ಈ ರೀತಿಯೇ ಇರಿಯೋದಿಲ್ಲವೇ ಹೇಳಿ ಮನೆ ಬಿಟ್ಟು ಹೋಗ್ಬಿಡ್ತಾನೋ ಹುಡುಗ ಎಷ್ಟೋ ಮನೆಗಳಲ್ಲಿ ಆಗಿದೆ ಒಂಬತ್ತನೇ ಎಂಟನೇ ವಯಸ್ಸಲ್ಲಿ ಪೊಲೀಸ್ ಆವಾಸ ಮಾಡಿ ಮನೆ ಬಿಟ್ಟು ಹೋದ ಒಬ್ಬ ಹುಡುಗ ಅವನು ಮೂವತ್ತೋ ನಲವತ್ತೋ ವರ್ಷ ಆದಮೇಲೆ ಅವನೆಲ್ಲೋ ಹೋದ ಅಂತ ತಿಳ್ಕೊಂಡ್ರು ಅಷ್ಟು ದಿವಸ ಆ ತಾಯಿ ಎದೆ ಬಡ್ಕೊಂಡ್ಲು ತಂದೆ ಎದೆ ಬಡ್ಕೊಂಡ ಹೆಂಗಪ್ಪ ಒಬ್ಬನೇ ಮಗ ಕೊಳ್ಳಿ ಹಾಕೋದಕ್ಕೊಬ್ಬ ಇಲ್ಲ ಇದ್ದವನು ಹೀಗಾಗ್ಬಿಟ್ನಲ್ಲ ನಮ್ಮ ಸುತ್ತಮುತ್ತ ಕುಟುಂಬಗಳಲ್ಲಿ ಎರಡು ಮೂರು ಕುಟುಂಬದಲ್ಲಿ ಈಗ ಆಗಿಬಿಟ್ಟಿದೆ ದೊಡ್ಡ ವಂಶ ಒಳ್ಳೆಯದಾಗಿದ್ದ ಹುಡುಗ ಒಳ್ಳೆ ತಪ್ಪ ಇಟ್ಕೊಂಡು ನಾಮಗೀಮ ಹಾಕ್ಕೊಂಡಿದ್ದವನು ಕುಡಿಯೋದನ್ನು ಅಭ್ಯಾಸ ಮಾಡಿ ರಿಕ್ಷಾ ಇಟ್ಕೊಂಡು ಮದುವೆಯಾದವಳನ್ನು ಬಿಟ್ಟು ಸಿಕ್ಕವರನ್ನೆಲ್ಲ ಇಟ್ಟುಕೊಂಡು ದೊಡ್ಡ ವೈದಿಕರ ವಂಶ ಬಹಳ ಸಂಕಟ ಪಡ್ತೇವೆ ಅವ್ರ ಮನೆಯೇ ಮಾರ್ಕೊಂಡು ಹೋದರು ಮಾಡುವ ಸಂಕಟ ಅದು ಹೇಳಬಾರ್ದು ಇನ್ನೊಬ್ರಿಗೆ ಆ ಸ್ಥಿತಿ ಇನ್ನೊಂದು ಕುಟುಂಬವು ಹೀಗೆ ಆಯಿತು ಸ್ವಂತ ಸಂಬಂಧ ಬಳಗದಲ್ಲಿ ಬಾ ಸಂಬಂಧ ಅಂದ್ರೆ ರಕ್ತ ಸಂಬಂಧ ಬಳಗದಲ್ಲಿ ಮೂವತ್ತೈದನೇ ನಲವತ್ತನೇ ವರ್ಷಕ್ಕೆ ಅವನು ಬಂದ ದೊಡ್ಡ ಮೀಸೆ ಕೆಂಗಣ್ಣು ತಲೆ ಕೂದಲು ಹೇಗೆ ಇದೆ ತೂರಾಡ್ತಾ ಬರ್ತಾನೆ ನಿಲ್ತಾನೆ ಬಾಗ್ಲಲ್ಲಿ ನಿಲ್ತಾನೆ ಅಪ್ಪ ಬಂದ ಅಲ್ಲಿ ಯಾರು ಬಂದಿದ್ದಾರಲ್ಲ ಯಾರು ಜರೀಲಿಯಾ ನಾನು ತೂರ್ತ ನಾ ಗೊತ್ತಾಗ್ಲಿಲ್ವೇ ನಾ ಬಂದಿದ್ದೇನೆ ಯಾರು ತೆರೀಲಿಯೇ ನಿಮ್ಮ ಮಗ ನಾನು ಒಂಬತ್ತನೇ ವರ್ಷದಲ್ಲಿ ಬಿಟ್ಟು ಹೋದವನು ಅಯ್ಯೋ ಆ ಕ್ಷಣದಲ್ಲಿ ತಂದೆಗೆ ಏನಾಗುತ್ತೆ ಹೇಳಿ ಫಸ್ಟ್ ರಿಯಾಕ್ಷನ್ ಏನಾಗುತ್ತೆ ಹಾರ್ಟ್ ಫೇಲ್ಯೂರ್ ಆಗಿ ನಮ್ಮ ಪೈನಡ ಅಯ್ಯೋ ಕುಸಿದು ಕೂತ್ಕೊಳ್ಬೇಕು ಒಂದು ಕ್ಷಣ ಏ ಮಾಡ್ತಾರೆ ಏನೋ ಬಂದಲ್ಲ ಅಯ್ಯೋ ನನ್ನ ಮೇಲೆ ಕರುಣೆಯಿಂದ ವಾಪಸ್ ಬಂದಲ್ಲ ಎರಡ ಒಂದೇ ಆಸ್ತಿಯಲ್ಲಿ ಭಾಗ ಕೊಡು ಅಯ್ಯೋ ಕರ್ಮವೇ ಇಂಥ ಮಕ್ಕಳೇ ಆತ ಕೊಡ್ತಾರೆ ಒಳ್ಳೆಯವರಿಗೆ ಈ ತಂದೆ ಕರ್ಮವೇ ಮಗನ ಕರ್ಮವೇ ಹೇಳಿ ಇದೆಲ್ಲ ಪ್ರಾಕ್ಟಿಕಲ್ ಎಕ್ಸಾಂಪಲ್ಸು ಒಬ್ಬ ರಕ್ತ ಮಾಂಸದಲ್ಲಿ ಹುಟ್ಟಿದ ತಂದೆಗೆ ಈ ದುರ್ಮಾರ್ಗದಲ್ಲಿರುವ ಮಗ ಜೀವಂತ ಇರೋವನು ಬಂದರೆ ಹೀಗೆ ಹೊಟ್ಟೆ ಹೇಗೆ ಸಂಕಟವಾಗ್ತದೆಯೋ ನಾವೆಲ್ಲ ತಿರುಪತಿ ಬೆಟ್ಟಕ್ಕೆ ಹೋಗ್ತೇವೆ ಆಟ ಆಡುವುದಕ್ಕೆ ಹೋಗ್ತೇವೆ ಹಿಂದಿನ ಕಾಲದಲ್ಲಿ ಹೂವು ಮುಡಿಯಬಾರದು ಬೆಟ್ಟದಲ್ಲಿ ಜ್ಞಾಪಕ ಇದೆಯಾ ನಿಮಗೆ ಚಪ್ಪಲಿ ಹಾಕ್ಕೊಂಡು ಹೋಗಬಾರದು ಪುಷ್ಪ ಏನಿದ್ರು ಭಗವಂತನಿಗೆ ಹೊರತು ಬೇರೆಯವ್ರಿಗಲ್ಲ ಬೆಟ್ಟದ ಮೇಲೆ ಚಪ್ಪಲಿಯಿಂದ ಹತ್ತಬಾರದು ಮಲಮೂತ್ರ ವಿಸರ್ಜನೆ ಮಾಡಬಾರದು ಒಂದು ರಾತ್ರಿಗೆ ಮೇಲೆ ತಂಗಬಾರದು ಇದೆಲ್ಲ ಕೆಲವು ನಿಯಮಗಳಿದ್ದವು ಈಗ ಅಲ್ಲಿ ಹೋಟ್ಲ್ ಇಟ್ಟಿದ್ದಾರೆ ಮತ್ತೊಂದು ಇಟ್ಟಿದ್ದಾರೆ ಇದೆಲ್ಲ ಉಂಟು ಬೆಟ್ಟದ ಕೆಳಗಡೆ ಪದ್ಮಾವತಿ ವೈನ್ಸ್ ವೆಂಕಟೇಶ್ವರ ವೈನ್ಸ್ ಅವನ ಹೆಸರೇ ಇಟ್ಟಿದ್ದಾರೆ ಅಂಗಡಿಯಲ್ಲಿ ರಾಘವೇಂದ್ರ ವೈನ್ಸ್ ನೋಡಿ ಪೂಜ್ಯರ ಹೆಸರಲ್ಲಿ ಏನು ಮಾಡಬಾರ್ದು ಕೆಲಸ ಮಾಡ್ತಾರೆ ಏನು ಏನು ಸರ್ಕಾರದವರು ಬದುಕಿದ್ದಾರೆ ಏನ್ರಿ ಲೋಕದಲ್ಲಿ ಒಬ್ಬ ಪುಣ್ಯಾತ್ಮ ಬಂದ ಲಾಟ್ರಿ ಬ್ಯಾನ್ ಮಾಡಿದ ಕುಡಿತವನ್ನು ಬ್ಯಾನ್ ಮಾಡಿದ ಜನ ಬಿಟ್ಟಿದ್ದಾರೆಯೇ ಇಲ್ಲೇ ಬೇರೆ ವಿಷಯ ಅಟ್ಲೀಸ್ಟ್ ಈ ಮೇಡ್ ಅನ್ ಅಟೆಂಪ್ಟ್ ಅವ್ನಿಗೆ ಎಷ್ಟು ಉಪದ್ರವ ಕೊಡ್ತಾ ಇದ್ದಾರೆ ನೋಡಿ ಒಳ್ಳೆಯದನ್ನು ಮಾಡೋನಿಗೆ ಉಪದ್ರವ ಆಂಧ್ರ ಸರ್ಕಾರದವರು ನಿಜವಾಗಿಯೂ ಭಗವದ್ಭಕ್ತರಾಗಿದ್ದರೆ ಅಪ್ಪ ಈ ಬೆಟ್ಟದ ಮೇಲೆ ಹೋಗುವಾಗಲೂ ದಯವಿಟ್ಟು ಇದಿಷ್ಟು ಮಾಡಬಾರ್ದು ಕಣೋ ಅಲ್ಲೇ ಮೀಟಿಂಗ್ ಇಡ್ತಾರೆ ಟಿ ಟಿ ಡಿ ಬೋರ್ಡ್ನವ್ರದ್ದು ರಾಜಕೀಯ ಪಾರ್ಟಿಗಳವರು ಪಾರ್ಟಿದ ಮೇಲೆ ಇರಬೇಕಲ್ಲ ಅವರಿಗೆ ವೆಂಕಟೇಶ್ವರ ಎಷ್ಟು ಸಂಕಟ ಆಗಬೇಕು ಅವನು ವೆಂಕಟೇಶ್ವರನೋ ಸಂಕಟೇಶ್ವರನೋ ಯೋಚನೆ ಮಾಡಿ ಸಂಕಟ ಬಂದಾಗ ವೆಂಕಟರಮಣ ವೆಂಕಟ ಬಂದಾಗ ಸಂಕಟರಮಣ ಈಗ ಅದೇ ಮಾಡಿದ್ದಕ್ಕೆ ದೇವರು ನನಗೆ ಕ್ಷಮೆ ಮಾಡಲಿ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಮಾಡಬಾರದು ಪಾತ್ರಗಳನ್ನು ಮಾಡ್ತೇವೆ ನಾವು ಮಾಡಿದ ಪಾಪ ಶಸ್ತ್ರದಂತೆ ಕ್ಷಾರದಂತೆ ಭಗವಂತನ ಎದೆಯನ್ನು ಎರೆಯುವಾಗ ಭಗವಂತ ನಡುಗುತ್ತಾನೆ ಅವನಿಗೆ ಧೈರ್ಯ ಹೇಳುವವಳು ದಯಾದೇವಿ ಸ್ವಾಮಿ ನೀವು ಅವನನ್ನು ಶುದ್ಧ ಮಾಡಬೇಕು ಶಿಕ್ ಚಿಕಿತ್ಸೆ ಮಾಡಬೇಕು ಪಾಪ ಪ್ರಾಯಶ್ಚಿತ್ತ ಮಾಡಬೇಕು ಒಮ್ಮಾಲು ಮುಡಿಯಾದಯ್ಯ ನಾ ಸ್ವರದ ಕೇಳು ಕೈಕೂಪಿ ಹೋಗ್ರೇನು ನೀವೆಷ್ಟು ಪ್ರಾಯಶ್ಚಿತ್ತ ಮಾಡಿದರೂ ಹೋಗೋದಿಲ್ಲ ಮತ್ತೇನು ಮಾಡಬೇಕು ನಾ ದಯೆ ತೋರಿಸ್ಬಿಡ್ತೇನೆ ಕರುಣೆಯನ್ನು ತೋರಿಸ್ಬಿಡ್ತೇನೆ ಮಾಫಿ ಮಾಡಿಬಿಡ್ತೇನೆ ಆವಾಗ ದಾರಿಗೆ ಬರ್ತಾನೆ ಕರುಣೆ ತೋರಿಸೋದ್ರಿಂದ ಪಾಪಗಳ ದಾರಿಗೆ ಬರ್ತಾರಂತೆ ಬೈತಾರೆ ಕೆಲವರು ಕೆಟ್ಟ ಮಾತುಗಳಿಂದ ಬೈತಾರೆ ನೀವು ಒಂದಾರು ಕೆಟ್ಟ ಮಾತಾಡಲಿ ಅಂತ ಅರ್ಧ ಗಂಟೆ ಬೈದರು ಎನ್ನ ಸ್ವಾಮಿ ಅರಮಣಿ ನೇರಮ ವೈಶಂಡೆ ಊರು ಬೇಚು ಸೊಲ್ಮಾಟಿದೆ ಅರ್ಧ ಗಂಟೆ ಬೈದಿದ್ದೀನಿ ಎಂಥವ್ರಿ ನೀವು ಪ್ರತಿ ಮಾತನ್ನಾಡಲಿಲ್ವಲ್ಲ ಇವರು ನಮಸ್ಕಾರ ಮಾಡಿದರು ನನ್ನ ದುರ್ಗುಣಗಳನ್ನೆಲ್ಲ ಹೇಳಿದ್ರಿ ಬಹಳ ಸಂತೋಷವಾಯಿತು ಉಪಕಾರ ಮಾಡಿದ್ರಿ ಇನ್ನಷ್ಟು ನನ್ನ ದುರ್ಗುಣ ಎಲ್ಲೆಲ್ಲಿಯೋ ಪಟ್ಟಿ ಮಾಡ್ಕೊಂಡು ಬನ್ನಿ ಅವ್ರು ನಿಮಗೆ ಆಗ್ತಾರೆ ಕರುಣೆಯಿಂದ ಜನನನ್ನು ಬಗ್ಗಿಸಬಹುದು ದಯಾಗುಣದಿಂದ ಬಗ್ಗಿಸಬಹುದು ಶಿಕ್ಷೆಯಿಂದ ಬಗ್ಗಿಸೋದಕ್ಕಾಗೋದಿಲ್ಲ ಕೈಯಲ್ಲಿ ಬಿಲ್ಲಿದೆಯಲ್ಲ ಅವನಿಗೆ ಶಹರ್ಂಗಿ ಅದು ಅಲಂಕಾರ ಶಿಕ್ಷೆ ಮಾಡೋದಕ್ಕಿಟ್ಟರೆ ತಾನು ತೋರಿಸ್ತಾನಂತ ಕೆಲವು ಸಂದರ್ಭದಲ್ಲಿ ಹಾಗಿದ್ರೆ ಬೆಟ್ಟದಲ್ಲಿ ಕೂತಿದ್ದಾನಲ್ಲ ಅಂದರೆ ಅದು ಅವನಿಗೆ ವಿಜಯಸ್ಥಾನ ಮುಪಾಶ್ಚಿತೋ ವೃಷಾದ್ರಿಂ ವಿಜಯಸ್ಥಾನ ಗೆಲ್ಲುವುದಕ್ಕೆ ಅದು ಸ್ಥಾನ ಸ್ಟ್ರಾಟಜಿಕ್ ಪಾಯಿಂಟ್ ಹೇಗೆ ರಾಮ ಮರದ ಹಿಂದೆ ನಿಂತುಕೊಂಡು ವಾರಿಯನ್ನ ಕೊಂದನು ಬೆಟ್ಟದ ಮೇಲೆ ಕೂತ್ಕೊಂಡು ಪಾಪಗಳನ್ನು ಕ್ಷಮೆ ಮಾಡ್ತಾನೆ ಅಡ್ಡ ಇರುವುದು ಯಾವುದು ಕರುಣೆ ಎಂಬ ಕವಚ ಎಷ್ಟು ಅದ್ಭುತವಾಗಿದೆ ನೋಡಿ ಇದು ತೊಮ್ಮೆ ಹಮ್ಮೆ ಕುತಸ್ತತ್ ತದಪಿ ಕುತ ಇದಂ ವೇದ ಮೂಲ ಪ್ರಮಾಣಾತ್ ಈ ಶ್ಲೋಕ ಕೇಳಿದ್ದೀರಾ एतच्चानादिसिद्धात् अनुभवविभवात् सोऽपि सक्रोश एव क्वाक्रोशः कस्य गीतादिषु मम विदितः कोऽत्र साक्षी सुधी स्यात् हन्त त्वत्पक्षपाती स इति नृकलहे ಮೃಗ್ಯಮಧ್ಯಸ್ಥವತ್ವಂ ಮುಕ್ತಕ ಬಿಡಿ ಶ್ಲೋಕ ಇದು ಶ್ರೀರಂಗ ಕ್ಷೇತ್ರಕ್ಕೆ ತಾವು ಎಷ್ಟೋ ಸಲ ಹೋಗಿರಬಹುದು ಉತ್ಸವ ಮೂರ್ತಿಯ ತಿರುಮಂಜನವನ್ನು ಅನುಭವಿಸಿದ್ದೀರಾ ನೀವು ತಿರುಗಿ ನಮಗೆ ಪ್ರಶ್ನೆ ಕೇಳ್ತಾರಲ್ಲ ಅನ್ಬಾರದು this are the things you have to do ಸ್ವಾಮಿಗೆ ಅಭಿಷೇಕ ಮಾಡುವುದನ್ನು ನೋಡಬೇಕು ನೀವು ಕಾಂಚೀಪುರದಲ್ಲಿ ಶ್ರೀರಂಗದಲ್ಲಿ ಉತ್ಸವ ಮೂರ್ತಿ ನಂಬೆರುಮಾಳ್ ಅವನು ಹಳದಿ ಬಟ್ಟೆ ಸುತ್ತಕೊಂಡು ಕೊರಳಲ್ಲಿ ಒಂದು ಪುಷ್ಪಹಾರವನ್ನು ಹಾಕ್ಕೊಂಡು ಶಂಖಚಕ್ರ ನೀಳ ಸಮೇತನಾಗಿ ನಿಂತಿರ್ತ ತಿರುಪ್ತಿಯಲ್ಲಿ ನೋಡ್ತೀವಿ ಉತ್ಸವ ಮೂರ್ತಿಗೆ ಅಲ್ಲಿ ಶ್ಲೋಕ ಹೇಳುವುದಿಲ್ಲ ಅದಕ್ಕೆ ಅದು ಬಿಟ್ಟೆ ನಾನು ಇದು ಕಾಂಚಿಲ್ ಹೇಳ್ತಾರೆ ಶ್ರೀರಂಗದಲ್ಲಿ ವಿಷ ಅದು ಹೇಳಿದೆ ಅಂದರೆ ಕೊಂದೇ ಬಿಡ್ತಾರೆ ಅರ್ಚಕರ್ನ ಅವತ್ತು ಆ ಶ್ಲೋಕ ಹೇಳಬೇಕು ಅವರು ಕೊಡಗಟ್ಲೆ ಹಾಲು ಮೊಸರು ಶುದ್ಧ ತೀರ್ಥ ಎಳನೀರು ಸಕ್ಕರೆ ಜೇನು ಅಭಿಷೇಕವನ್ನು ಮಾಡ್ತಾರೆ ರಾಮಾನುಜಾಚಾರ್ಯರು ಇದ್ದ ಕಾಲದಲ್ಲಿ ಒಂದು ದಿವಸ ಸಣ್ಣ ಮಗು ಹನ್ನೆರಡು ವರ್ಷದ ಮಗು ಪರಾಶರ ಭಟ್ಟರು ಕೂರ್ತಾಳ್ವಾನ್ ಮಕ್ಕಳು ಅದೇನು ಸಹಜ ಸ್ಫೂರ್ತಿ ಬಾಯಿಂದ ದಡ ದಡ ದಡ ಶ್ಲೋಕ ಕಟ್ಟಿ ಹೇಳಿಬಿಡೋರು ಆಶುಕವಿಯವರು ಪ್ರಚಂಡ ಪಂಡಿತರು ಪ್ರಚಂಡ ಬುದ್ಧಿ ಯಾಕೆಂದರೆ ರಂಗನಾಥ ಸ್ವಾಮಿ ದೇವಸ್ಥಾನದಲ್ಲಿ ಏನು ಪ್ರಸಾದ ಕೊಡ್ತಾರೆ ಬರೀ ಅದಷ್ಟೇ ತಿಂದು ಬೆಳೆದವರು ಮನೆಯಲ್ಲಿ ಅಡುಗೆ ಮಾಡಿದವರಲ್ಲ ಅವರು ಅವರ ತಂದೆ ತಾಯಿ ಶ್ರೀರಂಗೇಶ ಪುರೋಹಿತಂ ಅಭಿಷೇಕ ಆಗ್ತಿತ್ತು ಆ ತಿರುಮಂಜನ ಹರಿದ್ರ ಚೂರ್ಣ ಹಾಕ್ತಾರಲ್ಲ ನೋಡಿದ್ದೀರಲ್ಲ ಅರಿಶಿಣದಲ್ಲಿ ಅಲಂಕಾರ ಮಾಡ್ತಾರಲ್ಲ ಕಣ್ಣು ಮೂಗು ತೀಡಿ ಕುಂಕುಮ ಹಚ್ಚಿ ಆ ತಿರುಮಂಜನ ತೀರ್ಥವನ್ನು ತಂದು ಎಲ್ಲರಿಗೆ ಬಟ್ಟೆ ಸಮೇತ ತೊಟ್ಟು ತೊಟ್ಟಾಗಿ ಕೊಡ್ತಾರಲ್ಲ ಆ ಹೊತ್ತಲ್ಲಿ ಸ್ವಲ್ಪ ವೇಳೆ ಇತ್ತು ರಾಮಾನುಜರು ಈ ಮಗುವನ್ನು ಪರಾಶರ ಭಟ್ಟರನ್ನು ಕೇಳಿದರಂತೆ ನಮ್ಮ ರಂಗನಾಥ ಹೇಗೆ ಕಾಣಿಸ್ತಾನೆ ಎಲ್ಲಿ ಒಂದು ಶ್ಲೋಕ ಹೇಳಿ ನೋಡೋಣ ಅಂದರು ಇದು ಪೆರ್ಮಾಲ್ ಎಪ್ಪಡಿ ಕಾಣ್ರ ಆವಾಗ ಅವರು ದಿಢೀರ್ ಅಂತ ಹೇಳಿದ ಶ್ಲೋಕ ಪರಾಶರ ಭಟ್ರ ಭವಿಷ್ಯದವರು ಇನ್ನೂ ಇದ್ದಾರೆ ಅವರು ಈ ಶ್ಲೋಕ ಹೇಳುವುದನ್ನು ಕೇಳಿದ್ರೆ ನಿಮ್ಗೆ ಎರಡು ಕಿವಿ ಕಿವಿಡಾಗಿ ಬಿಡುತ್ತೆ ಅದು ತೊಮ್ಮೆ ಹೊಮ್ಮೆ ಜೋರಾಗಿ ಕಿರಿಸ್ಕೊಳ್ತಾರೆ ಅವರು ನಿಮಗೆ ಗಾಬರಿ ಆಗುತ್ತೆ ಅದರಲ್ಲಿ ಒಂದು ಸಂವಾದವಿದೆ ಅಡಗಿದ ಶ್ಲೋಕ ಇದನ್ನು ನಮ್ಮಲ್ಲಿ ಹೇಳುವುದುಂಟು ತ್ವಮ್ಮೆ ಭಗವಂತ ಸಾಕ್ಷಿ ಹೇಳ್ತಾ ಇದ್ದಾನಂತೆ ಅದು ಈಗ ಅವನಿಗೆ ಜೀವಾತ್ಮನನ್ನ ಕಂಡು ಪ್ರತಿಯೊಬ್ಬರನ್ನ ಅಯ್ಯ ನೀನು ನನ್ನವನು ತ್ವಮ್ಮೆ ಜೀವಾತ್ಮ ಹೇಳಿದ ಅಹಮ್ಮೆ ನಾನು ನನಗೆ ಸೇರಿದವನು ನಾನು ನಿನಗೆ ಸೇರಿದವನಲ್ಲ ಕುತಸ್ತತ್ ದೇವರು ಕೇಳಿದ ಅಯ್ಯ ನಿನ್ನನ್ನು ಹುಡುಕೊಂಡು ನೀನು ಕೌಸ್ತುಭದಂತಹ ಪದಾರ್ಥ ನನಗೆ ಸೇರಬೇಕು ಅಂತ ಅಟ್ಟಿಸ್ಕೊಂಡು ಜನ್ಮ ಜನ್ಮಾಂತರದಲ್ಲಿ ಮತ್ಸ್ಯ ಗೋರ್ಮಾದ್ಯ ಅವತಾರಗಳನ್ನು ಮಾಡಿ ಬರ್ತಾ ಇದ್ದೇನೆ ನೀನು ನಿನ್ನವನೇ ಅಂತ ಹೇಳ್ತೀಯಲ್ಲ ಇದು ಏನಯ್ಯ ಇದಕ್ಕೇನಯ್ಯ ಪ್ರಮಾಣ ಕೂತಸ್ತತ್ ಗರ್ಭಿತನಾಥ್ ಜೀವಾತ್ಮ ಹೇಳ್ದ ತದಪಿ ಕುತ ಇದಂ ನೀನು ನನ್ನವನು ಅಂತ ಹೇಳ್ತೀಯಲ್ಲ ನಾನು ನಿನ್ನವನಾಗಿದ್ದರೆ ನೀ ಪ್ರಮಾಣ ಕೊಡು ನೋಡೋಣ how do you say I belong to you ನನ್ನ ಅನುಭವದಲ್ಲಿ ನಾನೇ ಇದ್ದೇನೆ ಜೀವಾತ್ಮ ಹೇಳ್ದ ಏತಚ್ಚ ಅನಾದಿ ಸಿದ್ಧಾತ್ ನಾನು ನನ್ನವನು ಅನ್ನೋದು ನನ್ನ ಅನುಭವದಲ್ಲಿದೆ ಅಹಂಕಾರ ಅನ್ನೋದು ಸ್ವಾನುಭೂತಿಯಲ್ಲಿ ಎಲ್ಲರಿಗೂ ಇದೆ ಅನುಭವ ವಿಭವಾತ್ ಅದು ಭಗವಂತ ಹೇಳಿದ ಸೋಪಿ ಸ್ವಾಕ್ರೋಶ ಏವ ನೀನು ನಿನ್ನವನು ಅಂತ ಹೇಳಿದಾಗಲೆಲ್ಲ ನಾನು ಸ್ಟೇ ತಂದಿದ್ದೀನಿ ಅಂತ ಆಕ್ರೋಶ ಏವ ಅಲ್ಲ ನೀ ನನ್ನವನು ನೀ ನನ್ನವನು ಎಷ್ಟು ಸಲ ಹೇಳಬೇಕು ನಾನು ನಿನಗೆ ಜೀವಾತ್ಮ ಹೇಳಿದ ಸ್ಟೇ ತಂದಿದ್ದೀಯ ಕ್ವಾಕ್ರೋಶ ಎಲ್ಲಿ ತಂದಿದ್ದೀಯೇ ಕಸ್ಯ ಶ್ರೇ ಅರ್ಧ ಜಾರಿ ಮಾಡಿದವರು ಯಾರು ಭಗವಂತ ತಲೆ ಕೇಳ್ಕೊಂಡ ಪ್ರತಿಯೊಂದಕ್ಕೂ ಸಾಕ್ಷಿ ಕೇಳ್ತಾನಲ್ಲ ಈ ಪಾಪಿ ಗೀತಾದಿಶು ಮಮ ವಿದಿತಃ ಗೀತೆಯಲ್ಲಿ ಹೇಳಿಲ್ವೇನಯ್ಯ ನಾನು ಗೀತೆಯಲ್ಲಿ ಹೇಳಿದ್ದೀಯ ನಾನು ನಿನ್ನವನು ಅಂತ ಎಲ್ಲಿ ಹೇಳಿದ್ದೀಯೇ ಮಮೈವಾಂಶೋ ಜೀವಲೋಕೆ ಜೀವಭೂತ ಸನಾತನಃ ಈ ಜೀವಾತ್ಮ ಪರಮಾತ್ಮನ ಒಂದು ಅಂಶ ಅವನಿಗೆ ಸೇರಿದ್ದವನು ಎಂಬುದಾಗಿ ಮನ್ಮನಾಭವ ಮದ್ಭಕ್ತ ಮದ್ಯಾಜಿ ಮಾಂ ನಮಸ್ಕುರು ತಮೇವ ಶರಣಂಗಚ್ಚ ಸರ್ವಭಾವೇನ ಭಾರತ ಅಡಪಾವಿ எத்தனை தடவை சொல்லிருக்கேன்டா கீதையில நீ என்னுடையவன் நீ உனக்கு சொந்தமில்லாதவன் ಗೀತಾದಿಶು ಮಮ ವಿದಿತ ಜೀವಾತ್ಮ ಪಾಕಡ ತಲೆ ಕರ್ಕೊಂಡ ಕೋತ್ರ ಸಾಕ್ಷಿ ಗೀತೆಯಲ್ಲಿ ನೀನೇ ಹೇಳಿದ್ದೆಲ್ಲ ನಿಜ ಅನ್ನೋದಕ್ಕೆ ಸಾಕ್ಷಿ ಯಾರು ಭಗವಂತ ದಿಢೀರನ್ನು ಹಿಂದೆ ಮುಂದೆ ನೋಡದೆ ಬುದ್ಧಿ ಇಲ್ಲದೆ ಹೇಳಿಬಿಟ್ಟ ಸುಧಿ ಸ್ಯಾತಿ ವಿದ್ವಾಂಸರನ್ನ ಕೇಳು ಜ್ಞಾನಿಗಳನ್ನ ಕೇಳು ಚಪ್ಪಾಳೆ ಹಾಕಿದ ಜೀವಾತ್ಮ ಸಾಕ್ಷಿಗಳನ್ನು ಕೇಳಬೇಕೆ ಹಂತತ್ವತ್ ಪಕ್ಷಪಾತಿ ಜ್ಞಾನಿಗಳು ನಿನ್ನ ಪಕ್ಷಪಾತ ಹೇಳುವವರು ಜ್ಞಾನೀತು ಆತ್ಮ ಇವಮೇ ಮತಂ ನೀನೇ ಹೇಳಿದೆಯಲ್ಲ ಆ ಜ್ಞಾನಿಗಳು ಬಿಡಿ ಬುದ್ಧಿ ಅವರೆಲ್ಲ ನಿನ್ನ ಕಡೆಯ ಸಾಕ್ಷಿ ಹೇಳೋರು ಸುಳ್ಳು ಸಾಕ್ಷಿ ಅಂದಾಗ ದೇವರು ತಲೆ ಚಚ್ಚಿಕೊಂಡು ಇಂಥ ಭಾವಿ ಎಪ್ಪಡಿದ ಕ್ಲೇಮ್ ಪಣ್ಣ ಪೋರೆ ಈ ಜೀವಾತ್ಮನನ್ನು ಹೇಗೆ ನಾನು ನನ್ನವನು ಅಂತ ಪಡೆಯಲಿ ಅಂತ ಕಣ್ಣಲ್ಲಿ ನೀರು ಹಾಕ್ಕೊಂಡು ಸಾಕ್ಷಿ ಹೇಳೋದಕ್ಕೆ ಹಳದಿ ಬಟ್ಟೆ ಉಟ್ಕೊಂಡು ಕೈಯಲ್ಲಿ ಕಟ್ಟಿಗೆ ಇಟ್ಕೊಂಡು ಮುಳುಗಾಕ್ತಾ ಇರುವಂತೆ ಸಮುದ್ರದಲ್ಲಿ ನಿಂತಿದ್ದಾನೆ ಸಾಕ್ಷಿ ಹುಡುಕ್ತಾ ಇದ್ದಾನೆ ಸವಿದ ಸಾಕ್ಷಿ ಸಿಗ್ತಾರೆ ಅಂತ ಹೇಳಿದ್ರಂತೆ ಇದು ನೋಡಿ ಜೀವಾತ್ಮನಿಗೆ ಪರಮಾತ್ಮನಿಗೆ ನಡೆಯುವಂತಹ ಸಂಬಂಧ ಮಾಂಗಲ್ಯದಂತಹ ಶ್ಲೋಕ ಇದು ಈ ಶ್ಲೋಕ ಕೇಳಿದ್ರ ನೀವು ರಾಮಾಯಣ ಪ್ರವಚನದ ಹೇಳೋದುಂಟು ಜ್ಞಾನೀತು ಆತ್ಮೈವ ಮೇ ಮತಂ ಅಲ್ಲಿ ದೇವರು ಸಾಕ್ಷಿ ಹುಡುಕ್ತಾ ಇದ್ದಾನೆ ಬಂದವ್ರನ್ನ ಕಲ್ಯಾಣೋತ್ಸವಕ್ಕೆ ಬಂದವ್ರನ್ನ ಕೂರಿಸೋದು ಮಾಡೋದು ಲಾಡು ಉಂಡೆ ಕೊಡೋದು ಅದೆಲ್ಲ ಅವರು ಮಾಡೋರು ಮಾಡ್ತಾರೆ ಅವನ ಕಣ್ಣು ಎಲ್ಲಿರುತ್ತೆ ಅಂದರೆ ಇಲ್ಲಿ ಬಂದು ಅವರಲ್ಲಿ ಯಾರಾದರೊಬ್ಬರು ನನ್ನವರು ಅಂತ ನನ್ನ ಕಡೆ ಸಾಕ್ಷಿ ನುಡಿಯೋರಿದ್ದಾರೆಯೇ ಇಲ್ಲ ಬಂದವರೆಲ್ಲ ಮದುವೆ ಚೆನ್ನಾಗಿತ್ತು ಲಾಡು ಉಂಡೆ ಅವರು ಹೋದವರೇ ಹೊರತು ಭಗವಂತರ ಕಡೆ ನಿಂತು ಅಯ್ಯ ನೀನೆಷ್ಟು ಕಷ್ಟಪಡ್ತೀಯೋ ನಿನ್ನ ಮಕ್ಕಳು ಅಪ್ಪ ಅಲ್ಲಿ ಬರ್ತಾರೆ ಮುಡಿ ಕೊಡೋರು ನೀವು ನೋಡಬೇಕು ಕಡುಬಡವರಿಂದ ಹಿಡಿದು ತುಂಬ ಐಶ್ವರ್ಯವಂತರ ತನಕ ಬರ್ತಾರೆ ಎಲ್ಲರೂ ಒಂದೇ ಮನೆ ಮೇಲೆ ಕೂತು ಮಾಡಿಸ್ಕೊಳ್ತಾರೆ ಶಂಕರದಯಾಳ್ ಶರ್ಮ ಅಂತಿದ್ರು ಮಹಾಭಾಗವತರು ನಮ್ಮ ಊರುಗಳಲ್ಲಿ ಪ್ರಪತಿ ಅವರಿಗೆ ಜಿಯರಲ್ಲಿ ಶ್ರೀರಂಗದಲ್ಲಿ ಮುದ್ರಾ ಧಾರಣ ಮಾಡಿಸ್ಕೊಂಡ್ರು ಗೋಪುರ ಆ ಇನಾಗ್ರೇಷನ್ಗೆ ಬಂದಿದ್ದವರು ಅನೇಕ ಶಾಸ್ತ್ರ ಅಂಥವ್ರು ಸಿಕ್ಕೋದು ಕಷ್ಟ ರಾಜೇಂದ್ರ ಪ್ರಸಾದ್ ಬಿಟ್ಟ ಮೇಲೆ ಶಂಕರ ದಯಾಳ್ ಶರ್ಮಾ ಬಹಳ ದೊಡ್ಡ ಜ್ಞಾನಿಗಳು ಅವರು ಸರಿಯಾಗಿ ಉಪಯೋಗ ಮಾಡಿಕೊಳ್ಳಿಲ್ಲ ಅವರು ಹೋಗಿ ಎಲ್ಲರಿಗೂ ಸಮ ಪ್ರತ್ಯೇಕವಾಗಿಲ್ಲ ಅಲ್ಲಿ ಮುಡಿಯನ್ನು ಕೊಟ್ಟರು ಬಡವರು ಬಗ್ಗರು ಅಕ್ಕದಲ್ಲಿ ಪಕ್ಕದಲ್ಲಿ ಕೂತ್ಕೊಳ್ತಾರೆ ಪ್ರೆಸಿಡೆಂಟ್ ಅಂತ ಸ್ಪೆಷಲ್ ಕ್ಲೈಮ್ ಇಲ್ಲ ಆದರೆ ಭಗವಂತ ಎಲ್ಲರೂ ನೋಡ್ತಾನೆ ಇವ್ರು ನನ್ನವರು ಇವ್ರು ನನ್ನವರು ಇವ್ರು ನನ್ನವರು ಸಾಕ್ಷಿ ನೋಡೋರು ಯಾರು ಅವರವ್ರ ಕೆಲಸ ಮಾಡಿಕೊಂಡು ಹೋಗ್ತಾರೆ ಒಬ್ಬೊಬ್ಬರು ಆದ್ದರಿಂದ ಆ ಭಗವಂತನೇ ಅತ್ಯಂತ ದಯನೀಯ ಸ್ಥಿತಿ ಭಗ ದಯಾದೇವಿ ಇಲ್ದಿದ್ರೆ ಅವನು ಯಾರು ಕೇಳೋರಿಲ್ಲ ಮೈ ತಿಷ್ಠತಿ ದುಷ್ಕೃತಾಂ ಪ್ರಧಾನೇ ಇಪ್ಪತ್ತೊಂಬತ್ತನೇ ಶ್ಲೋಕ ಮಿತದೋಷಾನ್ ಇತರಾನ್ ವಿಚಿನ್ವತಿ ತ್ವಂ ಅಪರಾಧಗಣೈ ಅಪೂರ್ಣ ಕುಕ್ಷಿ ಕಮಲಾಕಾಂತದಯೇ ಕಥಂ ಭವಿತ್ರೀ ಈ ಭಾವ ಸ್ವಲ್ಪ ಸುಲಭವಾಗಿದೆ ಇಲ್ಲಿ ಹೇಳ್ತಾರೆ ತಾಯಿ ದಯಾದೇವಿ ನಿನಗೆ ತುಂಬ ಹಸಿವಾಗಿದೆಯಲ್ವೇನಮ್ಮ ಆಚಾರ್ಯರು ದಯಾದೇವಿಯನ್ನು ಅವಳು ಹಸಿವಂತೆ ದಯಾದೇವಿಗೆ ಹಸಿವೆ ಎನ್ನಡ ಎಪ್ಪಡಿ ಇಲ್ಲಿ ಇಲ್ಲವನು ಪುರಿಯಲ್ಲಿಯೇ ದೇಶಕ್ಕೆ ಹೇಳ್ತಾರೆ ಬಂದವರ ಪಾಪಗಳನ್ನೆಲ್ಲ ಕೊಡು ಇಲ್ಲಿ ಕೊಡು ಇಲ್ಲಿ ಅಂತ ಈಸ್ಕೊಂಡು ಈಸ್ಕೊಂಡು ತಿಂತೀಯಲ್ಲ ಅಮ್ಮ ನಿನ್ನ ಹಸಿವೆಷ್ಟು ತಾಯಿ ಹಸುವನ್ನೇ ತಿಂದು ಜೀರ್ಣಿಸಿಕೊಳ್ಳುವವಳು ಆಚಾರ್ಯ ಹೇಳ್ತಾರೆ ಅವರೆಲ್ಲ ಜನ ಬಂದವರು ಸ್ವಲ್ಪ ಸ್ವಲ್ಪ ಪಾಪ ಮಾಡಿರ್ತಾರೆ ಕೊಡ್ತಾರೆ ದೇವಸ್ಥಾನದಲ್ಲಿ ಪ್ರಸಾದ ಕೊಟ್ಟ ಹಾಗೆ ಮೈ ತಿಷ್ಠತೆ ದುಷ್ಕೃತ ಪ್ರಧಾನೆ ದುಷ್ಕರ್ಮ ಮಾಡಿದವರಲ್ಲಿ ನನ್ನಷ್ಟು ಪ್ರಧಾನರು ಮುಖ್ಯರು ಯಾರು ಇಲ್ಲ ನನ್ನ ಪಾಪಗಳನ್ನು ತಿಂದರೆ ಮಾತ್ರ ನಿನಗೆ ಹೊಟ್ಟೆ ತುಂಬುತ್ತದೆ ಮಿತದೋಷಾನ್ ಇತರಾನ್ ವಿಚಿನ್ನತಿ ತ್ವಂ ಮಿತವಾಗಿ ದೋಷ ಮಾಡಿದ ಇತರನ್ನು ಹುಡುಕ್ತಾ ಕೂತಿದ್ದೀಯ ನೀನು ಅಪರಾಧಗಣೈ ಅಪೂರ್ಣ ಕೋಕ್ಷಿ ಇತರರು ಕೊಟ್ಟಿದ್ದು ಚೂರು ಕೊಬ್ಬರಿ ಸಕ್ಕರೆ ಇದ್ದಾಗ ಅವರು ಮಾಡಿದ ಪಾಪ ಏನು ದೊಡ್ಡದಲ್ಲ ನನ್ನ ತಿಂದು ತಿಂದುಬಿಡು ನಿನಗೂ ಹೊಟ್ಟೆ ತುಂಬುತ್ತೆ ನನಗೂ ಕ್ಷೇಮವಾಗುತ್ತೆ ಕಮಲಾಕಾಂತ ದಯೇ ಭವಿತ್ರಿ ಕಥಂ ಭವಿತ್ರಿ ಮುಂದಿನ ಶ್ಲೋಕ ಸ್ವಲ್ಪ ವಿವರಿಸ್ಬೇಕು ಮೂವತ್ತನೇದು ಅಹಮಸ್ಮ್ಯಪರಾಧ ಚಕ್ರವರ್ತಿ ಕರುಣೇ ತ್ವಂಚ ಗುಣೇಶು ಸಾರ್ವಭೌಮಿ ವಿದುಷೀ ಸ್ಥಿತಮಿದೃಶೀಂ ಸ್ವಯಂ ಮಾಂ ವೃಷಶೈಲೇಶ್ವರ ಪಾದ ಸತ್ಕುರುತ್ವ ಈ ಶರಣಾಗತಿ ಇಲ್ಲಿ ಶಬ್ದ ಪ್ರಯೋಗ ನೋಡಬೇಕು ತಾಯಿ ಅಹಮಸ್ಮಿ ಅಪರಾಧ ಚಕ್ರವರ್ತಿ ಇವರು ಚಕ್ರವರ್ತಿಯಂತೆ ವೇದಾಂತೇಶಗುರು ಚಕ್ರವರ್ತಿ ಕರುಣಾದೇವಿ ನೋಡಿದಳು ನೀ ಚಕ್ರವರ್ತಿನೇ ನಮ್ಮ ಯಜಮಾನ ಅಲ್ವೇ ಚಕ್ರವರ್ತಿ ಹಾ ಕರುಣೆ ತ್ವಂಚ ಗುಣೇಶು ಸಾರ್ವಭೌಮಿ ನೀನು ಸಾರ್ವಭೌಮನ ಹೆಂಡತಿ ನೀನು ಒಂದು ಚಕ್ರವರ್ತಿನಿ ನಾನು ಒಂದು ಚಕ್ರವರ್ತಿ ಇಷ್ಟೇ ವ್ಯತ್ಯಾಸ ನಾನು ಅಪರಾಧ ಚಕ್ರವರ್ತಿ ಅಪರಾಧ ಮಾಡಿದವರಲ್ಲಿ ನನ್ನಷ್ಟು ಅಪರಾಧ ಯಾರೂ ಮಾಡಿಲ್ಲ ಅಪರಾಧ ಅಂತ ಒಂದು ಸಾಮ್ರಾಜ್ಯ ಇದ್ದರೆ ಅದಕ್ಕೆ ನಾನೇ ದೊರೆಯಾಗಿದ್ದೇನೆ ನೀನು ಕರು ಕರುಣೆ ತ್ವಂಚ ಗುಣೇಶು ಸಾರ್ವಭೌಮಿ ವಿದುಷೀ ಸ್ಥಿತಮೀದೃಶೀಂ ಸ್ವಯಂ ಮಾಂ ನಿನಗೂ ನನಗೂ ಸಾಮ್ಯವಿದೆ ಅಂತ ತಿಳ್ಕೊಂಡು ವೃಷಶೈಲೇಶ್ವರ ಪಾದ ಸದ್ಗುರು ತ್ವಂ ನೀನೇ ಬಂದು ಕೈ ಹಿಡಿದು ಕರ್ಕೊಂಡು ಹೋಗಿ ವೆಂಕಟೇಶ್ವರನ ಪಾದವನ್ನು ತೋರಿಸು ಪ್ರೋಟೋಕಾಲ್ ತೋರಿಸು ಪ್ರೋಟೋಕಾಲ್ ಒಬ್ಬ ದೊರೆ ಬಂದರೆ ದೊರೆಯನ್ನು ಹೇಗೆ ಸ್ವಾಗತ ಮಾಡಬೇಕು ನಾನು ಸಾಮಾನ್ಯ ಮನುಷ್ಯ ದೇವಸ್ಥಾನಕ್ಕೆ ಬಂದೆ ಪ್ರವಚನಕ್ಕೆ ಅಂತ ನೀವು ಕರೆದ್ರಿ ಏನು ಮಾಡಿದರು ಯತಿಗಳಿಗೆ ತೋರಿಸೋ ಮರ್ಯಾದೆ ನನಗೆ ತೋರಿಸಿದರು ದೇವಸ್ಥಾನದ ಛತ್ರಿ ಚಾಮರ ಕುಂಭ ಕಲಶ ಇದು ಬಹಳ ದೊಡ್ಡವರು ಬಂದಾಗ ತೋರಿಸೋ ಮರ್ಯಾದೆ ನನಗೆ ತುಂಬ ಸಂಕೋಚವಾಯಿತು ಆ ಹೊತ್ತಿನಲ್ಲಿ ಅಲ್ಲಿಯೂ ಹಾಗೆ ಮಾಡಿದರು ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ಶಠಾರಿ ಒಂದು ಬರಲಿಲ್ಲ ಭಗವಂತನೇ ಬಂದು ಸ್ವಾಗತ ಮಾಡಿ ಕರ್ಕೊಂಡು ಹೋದ ಹಾಗೆ ಇದು ಮರ್ಯಾದೆ ಯಾರಿಗೆ ಕೊಡ್ತಾರೆ ದೊಡ್ಡವರಿಗೆ ಕೊಡ್ತಾರೆ ದೇಶಕರು ಹೇಳ್ತಾರೆ ನಾನು ಒಂದು ಚಕ್ರವರ್ತಿ ಪಾಪು ಪುಣ್ಯವಾದ ಬೇಡ ನಿನಗೆ ಚಕ್ರವರ್ತಿ ಬಂದಿದ್ದೇನೋ ಇಲ್ಲಿಯೋ ಕಲಶಿ ಕನ್ನಡ ಎಲ್ಲ ತಗೊಂಡು ಬಂದು ನನ್ನನ್ನು ಗೌರವಿಸಿ ಯಾಕೆ ನೀನು ಸಾರ್ವಭೌಮಿಯಾದವಳು ರಾಜ ಮರ್ಯಾದೆ ನಿನಗೆ ಗೊತ್ತು ವಿದುಷಿ ಸ್ಥಿತಮೀದೃಷೀಂ ಸ್ವಯಂ ನೀನೇ ಬರಬೇಕು ತಾಯಿ ಯಾರನ್ನೂ ಕಳಿಸೋದಲ್ಲ ವಿದುಷಿ ಸ್ಥಿತಿ ಮೀದೃಷೀಂ ಸ್ವಯಂ ವೃಷಶೈಲೇಶ್ವರ ಪಾದ ಸತ್ಕುರುತ್ವಂ ಇಲ್ಲಿ ತುಂಬ ವಿಷಯ ಹೇಳಬೇಕು ಸಂಕ್ಷೇಪ ಮಾಡ್ತೇನೆ ಮುಂದೆ ವಿಷಯ ಇರೋದ್ರಿಂದ ಇಲ್ಲಿ ಶಬ್ದ ಪ್ರಯೋಗ ನೀವು ಸರಿಯಾಗಿ ನೋಡಬೇಕು ಅದು ಕರುಣಾದೇವಿಗೆ ದಯಾದೇವಿಗೆ ಅರ್ಥವಾಗುತ್ತೆ ನಮಗೆ ನಿಮಗೆ ಅರ್ಥವಾಗೋದು ಸ್ವಲ್ಪ ಕಷ್ಟ ದೇಶಗರು ನಾವು ನಿತ್ಯ ಹೇಳ್ತೇವೆ ಸ್ತೋತ್ರ ಅಂತ ತಿಳಿದಿದ್ದು ಈ ರೀತಿ ಶಬ್ದ ಪ್ರಯೋಗ ನಮ್ಮ ಬಾಯಲ್ಲಿ ಬರುವುದಕ್ಕೆ ಅವಕಾಶ ಮಾಡಿಕೊಡ್ಬೋದೇ ಅಹಮಸ್ತ್ಯಪರಾಧ ಚಕ್ರವರ್ತಿ ಇದು ಅಹಂಕಾರದ ಮಾತಲ್ಲವೇ ಅಪರಾಧನೆ ಮಾಡಿರಲಿ ಅಪರಾಧ ಮಾಡಿದ್ದೇನೆ ಚಕ್ರವರ್ತಿ ಅಂತ ಹೇಳ್ಬೋದೆ ಅಂದರೆ ಹಾಗಲ್ಲ ಅಪರಾಧಿ ಚಕ್ರವರ್ತಿ ಅಲ್ಲ ಅಪರಾಧ ಚಕ್ರವರ್ತಿ ಅಪರಾಧಿಗಳಲ್ಲಿ ಚಕ್ರವರ್ತಿ ಅಂತ ಹೇಳಲಿಲ್ಲ ನಿಮ್ಮನ್ನು ಏಮಾರಿಸೋದಕ್ಕೆ ಮೊದಲ ಅರ್ಥ ಹೇಳಿದೆ ಸಂಸ್ಕೃತ ತಿಳಿದವರಿಗೆ ಅಪರಾಧವೆಂಬುದು ಒಂದು ಚಕ್ರ ಆ ಚಕ್ರದಲ್ಲಿ ಸಿಲುಕಿದ್ದೇನೆ ತಾಯಿ ನಾನು ಅಪರಾಧ ಚಕ್ರವರ್ತಿ ಅರ್ಥವಾಯ್ತೆ ನೋಡಿ ಇದು ಕರ್ಮ ವಿದ್ಯಾದಿ ಚಕ್ರೆ ಮಿಹ ಅದು ಸಂಕಲ್ಪ ಸೂರ್ಯೋದಯದಲ್ಲಿ ದತ್ತುಮುಕ್ತ ಕಲಾಪದಲ್ಲಿ ಇನ್ನೂ ಇತರ ಗ್ರಂಥಗಳಲ್ಲಿ ಅನೇಕ ಕಡೆ ಆಚಾರ್ಯ ಶ್ಲೋಕ ಪದೇ ಪದೇ ಹೇಳ್ತಾರೆ ಸ್ವಲ್ಪ ಎರಡು ನಿಮಿಷ ವೇದಾಂತವನ್ನು ಹೇಳ್ತೇನೆ ನಾವು ಅಪರಾಧಗಳನ್ನು ಮಾಡುವುದರಿಂದ ಪಾಪ ಉಂಟಾಗ್ತದೆ ಪಾಪಗಳು ಉಂಟಾದ ಮೇಲೆ ಅಪರಾಧ ರುಚಿ ಬೆಳೆಯುತ್ತೆ ಅಪರಾಧ ರುಚಿ ಬೆಳೆಯುವುದರಿಂದ ಕರ್ಮ ಮಾಡ್ತೇವೆ ಕರ್ಮ ಮಾಡುವುದರಿಂದ ಜ್ಞಾನ ಬರುತ್ತೆ ಅಜ್ಞಾನ ಬಂದದ್ರಿಂದ ಮತ್ತೆ ಪಾಪ ಕರ್ಮ ಮಾಡ್ತೇವೆ ಇದು ಚಕ್ರ ಇದು ಬಿಡುವುದು ಯಾವಾಗ ಅಂತ ಇದು ಸರ್ಪಣಿ ಚೈನ್ ಇದ್ದ ಹಾಗೆ ಪಾಪ ಮಾಡ್ತೇವೆ ಅಜ್ಞಾನ ಬರುತ್ತೆ ಅಜ್ಞಾನ ಬಂದದ್ದರಿಂದ ಮತ್ತೆ ಪಾಪವನ್ನು ಮಾಡ್ತೇವೆ ಇದು ನಿರಂತರವಾಗಿ ಹೀಗೆ ಹೋಗ್ತದೆ ಇದು ಬಿಡುವುದು ಯಾವಾಗ ಇದು ಪಶ್ಚಿಮದ ವೆಸ್ಟರ್ನ್ ಫಿಲಾಸಫಿನಲ್ಲಿಯೂ ಫಿಲಾಸಫಿ ಆಫ್ ರಿಲಿಜನ್ ಶಾಸ್ತ್ರದಲ್ಲಿ ಇದು ಒಂದು ದೊಡ್ಡ ಪ್ರಾಬ್ಲಮ್ ಕ್ರೈಸ್ತರಲ್ಲಿ ಇದು ಪ್ರಾಬ್ಲಮ್ ಮುಸಲ್ಮಾನರು ಚಿಂತೆ ಮಾಡೋದಿಲ್ಲ ಫಿಲಾಸಫಿ ಇಲ್ಲ ಅವರಲ್ಲಿ ಬರೀ ಹೊಡೆಯೋದು ಬಡಿಯೋದು ಚಿಂತನೆ ಮಾಡೋವರಲ್ಲಿ ಸ್ವಲ್ಪ ಮಟ್ಟಿಗೆ ಫ್ರೀ ಥಿಂಕಿಂಗ್ ಇದ್ದವರಲ್ಲಿ ಗ್ರೀಕರಲ್ಲಿ ಪ್ಲೇಟೋನಲ್ಲಿ ಕಾಣಲಿಲ್ಲ ಅರಿಸ್ಟಾಟಲ್ ಕಾಣಲಿಲ್ಲ ನಮ್ಮಲ್ಲಿ ವೈಷ್ಣವ ಸಿದ್ಧಾಂತದಲ್ಲಿ ಇದು ಭಾಳ ದೊಡ್ಡ ಪ್ರಶ್ನೆ ಈ ಚಕ್ರ ಬಿಡುವುದು ಯಾವಾಗ ಒಂದು ನೊಣ ನೀವು ಎಷ್ಟೋ ಸಲ ಯಾತ್ರೆ ಹೊರಟಿರ್ತೀರಿ ಫ್ರಂಟ್ ಸೀಟಲ್ಲಿ ಕೂತಿರ್ತೀರಿ ಒಂದು ಕಾರು ಟಾಟಾ ಸುಮೋ ಕಾರು ಚಳಿ ಇದೆ ಅಂತ ನೀವು ಕಿಟಕಿ ಬಾಗಿಲು ಆ ಕಡೆ ಹಾಕಿರ್ತೀರಿ ಡ್ರೈವರ್ಗೂ ಚಳಿ ಮಳೆನೂ ಇರುತ್ತೆ ಅವನು ಹಾಕಿರ್ತಾನೆ ಕಾರ್ ಹೊರಟ ನಂತರ ನೋಡ್ತೀವಿ ಒಂದು ನೊಣ ಅದು ಹೊರಗೆ ಹೋಗಬೇಕು ಅಂತ ನೋಡುತ್ತೆ ಗಾಜು ನೋಡಿದ್ರೆ ಒಳಗೆ ಕೂತ್ಕೊಳ್ಳೋಣ ಅಂದರೆ ಅದಕ್ಕೆ ಅವಕಾಶವಿಲ್ಲ ಇಷ್ಟು ಪರದಾಡ್ತದೆ ಅದು ಡ್ರೈವರ್ ಸೀಟ್ ಹತ್ರ ಹೋಗುತ್ತೆ ಹೀಗಂತಾನೆ ನಮ್ಮ ಮೇಲೆ ಬೀಳುತ್ತೆ ನಾವು ಹೀಗಂತೀವಿ ಅಲ್ಲಿ ಹೋಗುತ್ತೆ ಅದು ಕಿಟಕಿ ತನಕ ಹೋಗುತ್ತೆ ಒಳಗೆ ಬರುತ್ತೆ ಇದು ಇದಕ್ಕೆ ಬಿಡುಗಡೆಯಲ್ಲಿ ಅದಕ್ಕೆ ಹೊರಗೆ ಹೋಗಬೇಕು ಅಂತ ಆಸೆ ನೊಣಕ್ಕೂ ಆಸೆ ಮುಕ್ತಿ ಬೇಕು ಆ ಕೊಳಕು ಜಾಗದಿಂದ ಮುಕ್ತಿ ಬೇಕು ಅದಕ್ಕೆ ಯಾಕೆ ಆ ವಾಷೆ ಮಾಡಿರೋದು ನೆನ್ನೆ ಎಲ್ಲ ಹೋಗಿರ್ತಾನೆ ಅವನ ಡ್ರೈವರು ಬೆಳಗ್ಗೆ ಡ್ಯೂಟಿ ಮೇಲೆ ಹೋಗು ಅಂದ್ರೆ ಅವನು ಹಾಗೆ ಕಳಿಸ್ಬಿಟ್ಟ ಅವನ ಸ್ನಾನನೂ ಮಾಡಿರೋದೆಲ್ಲ ಬಂದ ನಾವು ಕೇಳ್ತೇವೆ ರಾತ್ರಿ ನಿದ್ದೆ ಆಗಿ ಏನಪ್ಪ ಇಲ್ಲ ಸ್ವಾಮಿ ಹಾಗೆ ನಮಗೆ ಶಾಶ್ವತ ನಿದ್ದೆ ಆಗುತ್ತೆ ಡ್ರೈವರ್ ಚೆನ್ನಾಗಿರಬೇಕು ಈಗ ಆ ನೊಣ ಹೋಗಬೇಕು ಹೇಗೆ ಏನು ಮಾಡ್ತೀರಿ ಅದನ್ನು ಹಿಡಿದು ನೀವು ಇನ್ನೊಂದು ಕಡೆ ಕಿಟಕಿ ಈ ಕಡೆ ಸ್ವಲ್ಪ ಓಪನ್ ಆಗಿದ್ದ ಕಡೆ ಹಾಕಿ ತಿರುಗಿ ಇಲ್ಲೇ ಬರುತ್ತೆ ಭ್ರಾಂತಿಯಿಂದ ಅದು ಬಿಡುಗಡೆ ಯಾವಾಗ ನೇವಾಗಿ ಕಿಟಿ ತೆಗೆದರೆ ಮಾತ್ರ ಅದಕ್ಕೆ ಬಿಡುಗಡೆ ಯೋಚನೆ ಮಾಡಿಕೊಳ್ಳಿ ಸ್ವಪ್ರಯತ್ನದಿಂದ ಒಂದು ನೊಣವು ಎಷ್ಟೇ ಚಳಿ ಮಳೆಯಲ್ಲಿ ಹೊರಗೆ ಹೋಗುವುದಕ್ಕಾಗೋದಿಲ್ಲ ಅಂದಮೇಲೆ ಮನುಷ್ಯ ಸ್ವಪ್ರಯತ್ನದಿಂದ ಕರ್ಮ ವಿದ್ಯಾದಿ ಚಕ್ರಗಳಿಂದ ಬಿಡಿಸಿಕೊಳ್ಳುವುದು ಅಸಾಧ್ಯ ಕೃಷ್ಣಪಾದ ಸಾಕ್ಷಿಯಾಗಿ ಹೇಳ್ತೇನೆ ಮಾತು ಇದು ವೇದಾಂತದ ಪರಮ ಸತ್ಯ ಜೈನ ಧರ್ಮದಲ್ಲಿ ಬೌದ್ಧರಲ್ಲಿ ನಾನು ನಿಂದನೆ ಮಾಡ್ತೀನಿ ಅಂತ ತಿಳ್ಕೋಬೇಡಿ ಅವು ಸಾತ್ವಿಕ ಧರ್ಮಗಳೇ ಪಾಪ ಮನುಷ್ಯನಿಗೆ ಚಾರಿತ್ರ ಶುದ್ಧಿ ಬುದ್ಧ ಹೇಳಿದ ತಪಸ್ಸನ್ನು ಮಾಡೋರು ಇರೋ ಪಾಪವನ್ನು ನೀ ತೊಳ್ಕೋ ವರ್ಧಮಾನ್ ಮಹಾವೀರರು ಹೇಳಿದರು ಜೈನರೆಲ್ಲ ಆಚರಣೆ ಮಾಡ್ತಾರೆ ಒಂದು ನ್ಯೂನತೆ ವೇದಾಂತಕ್ಕೆ ಅವರಿಗೆ ಇರುವುದು ಅಂದರೆ ಆ ಎರಡೂ ಮತಗಳು ದೇವರನ್ನು ನಂಬದೇ ಇರುವುದರಿಂದ ದೇವರ ಕರುಣೆಯಲ್ಲಿ ವಿಶ್ವಾಸವಿಲ್ಲದೆ ಇರುವುದರಿಂದ ಅವರವರು ಮಾಡಿದ ಪಾಪಗಳನ್ನು ಅವರವರೇ ತೊಳೆದುಕೊಳ್ಳಬೇಕು ಅಂತ ಅತ್ಯಂತ ಘೋರ ಕಠಿಣ ನಿಯಮಗಳನ್ನು ವಿಧಿಸ್ತಾರೆ ಅದು ನೋಡಿದ್ರೆ ನಮ್ಮ ಕಣ್ಣಲ್ಲಿ ನೀರು ಬರುತ್ತೆ ಈ ಆಸ್ಥಾ ಅಂತ ಒಂದು ಟಿ ವಿ ಚಾನೆಲ್ ನೋಡಿದ್ದೀರಾ ನನಗೆ ಅದರಲ್ಲಿ ಆಸ್ಥೆ ಇಲ್ಲ ಅಕಸ್ಮಾತ್ ಒಂದು ದಿವಸ ಹಾಕಿದೆ ಅದರಲ್ಲಿ ಏನು ಬಂತು ಒಬ್ಬ ಹುಡುಗ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷದವನು ಒಬ್ಬ ನೋಡಿದ್ರ ಅದನ್ನ ಜೈನ ಸನ್ಯಾಸಿನಿ ಮುದುಕಿ ಆ ಹುಡುಗನ ಹತ್ತಿರ ಬರ್ತಾಳೆ ಸೋಪ್ ತಗೊಂಡು ಅವನ ತಲೆ ಹೀಗೆ ಬಗ್ಸಿದ್ದಾನೆ ಕೆಳಗಡೆ ಒಂದು ಬಕೆಟು ತಲೆಗೆಲ್ಲ ಸೋಪ್ ಹಚ್ಚಿ ಮೃದುವಾಗಿ ಮಾಡಿ ಇನ್ನೊಬ್ಬಳು ಯಾವಳೋ ಸುಮಂಗಲೆ ಬರ್ತಾಳೆ ಆ ತಲೆಯಲ್ಲಿ ಅಲ್ಲೊಂದು ಇಲ್ಲೊಂದು ಅಲ್ಲೊಂದು ನಾಲ್ಕು ನಾಲ್ಕು ಎಂಟೆಂಟು ಕೂದಲು ಉದ್ದನೆ ಕೂದಲು ಸೇರಿಸಿ ಏನು ಗಂಟಿರುತ್ತೆ ಅದನ್ನು ಕೀಳ್ತಾಳೆ ಸಂಕಟವಾಗುತ್ತೆ ಅವನಿಗೆ ಮತ್ತೆ ಸೋಪ್ ಹಾಕ್ತಾರೆ ಕೇಳ್ತಾರೆ ಇದು ಅಪಹಾಸ್ಯ ಮಾಡ್ತೇನೆ ಅಂತ ತಿಳ್ಕೊಬೇಡಿ ಸಭೆಯಲ್ಲಿ ಯಾರು ಜೈನರಿದ್ದರೆ ಅವರಲ್ಲಿ ಗೌರವವಿದೆ ಆದರೆ ಅಭಿಪ್ರಾಯ ಭೇದ ಉಂಟು ಸಲ್ಲೇಖ ವ್ರತ ಅಂತ ಹೆಸರು ಇದೆ ವ್ರತ ಜೈನರಲ್ಲಿ ಬರೀ ವ್ರತಗಳು ಶರೀರ ದಂಡನೆಯ ರೂಪದಲ್ಲಿ ನನ್ನ ಶರೀರವನ್ನು ನಾನೇ ಹಿಂಸೆ ಮಾಡಿಕೊಂಡು ನನ್ನ ಪಾಪಗಳನ್ನು ನಾನೇ ಮುಗಿಸ್ಬೇಕು ಅಂತ ಪೂರ್ವಕಾಲದಲ್ಲಿ ಸೋಪು ಗೀಪು ಹಾಕ್ತಿರ್ಲಿಲ್ಲ ಒಂದೊಂದು ತಲೆ ಕೂದಲನ್ನು ಕಿತ್ತು ಕಿತ್ತು ಕಿತ್ತು ಮತ್ತೆ ಮೊಳೆಯಬಾರದು ಮನುಷ್ಯನಿಗೆ ಆಸೆ ಇರುವುದೇ ತಲೆಗೂದಲಿನಲ್ಲಿ ಯತಿಗಳಿಗೆ ಕ್ಷೌರ ಯಾಕೆ ಮಾಡಿಸ್ತಾರೆ ಉದ್ದ ಉದ್ದನೆ ತಲೆಗೂದು ಸುಂದರಾಕಾರನಾಗಿದ್ದವನು ಅವನು ಕ್ಷೌರ ಮಾಡಿಕೊಂಡ ಸಲ್ಲೇಖ ವ್ರತವಿಲ್ಲ ಯಾರಿಗೆ ತಲೆಗೂದರಲ್ಲಿ ವ್ಯಾಮೋಹವಿರುತ್ತದೆ ಅವರು ಸಂಸಾರವನ್ನು ಗೆಲ್ಲಲಾರರು ದೊಡ್ಡ ದೊಡ್ಡ ಸನ್ಯಾಸಿಗಳು ದಾಡಿ ಬಿಟ್ಟಿರ್ತಾರೆ ಎಷ್ಟು ಪೇಂಟ್ ಮಾಡ್ಕೊಳ್ತಾರೆ ಗೊತ್ತಾ ನೋಡಿಲ್ವಾ ನನಗೆ ಯಾತಕ್ಕೆ ಆದರೆ ಅವರು ಗೆದ್ದಿಲ್ಲ ಕೂದಲ ಮೇಲೆ ವ್ಯಾಮೋಹ ಹೋಗಿಲ್ಲ ಅವರಿಗೆ ಒಂದು ಕೂದಲ ಮೇಲೆ ವ್ಯಾಮೋಹ ಹೋಗದೆ ಇದ್ದವ್ರು ಏನು ಮಠ ಕಟ್ತೀರಿ ಭಕ್ತರಲ್ಲಿ ಏನು ಕರುಣೆಯನ್ನು ತೋರಿಸ್ತೀರಿ ನಿಮ್ಮ ದಾಡಿ ಹೇಗಿದ್ರೆ ಏನು ಯಾರು ನೋಡ್ತೀರಿ ನಾನು ಯಾಕೆ ಕೂತಿದ್ದೀನಿ ನೋಡೋಕೆ ಬಂದಿದ್ದೀರಾ ನೀವು ಇಲ್ಲಿ ಮಾತು ಕೇಳೋಕೆ ಬಂದಿದ್ದೀರಿ ಇದನ್ನೇನಾದ್ರು ಸ್ಫೂರ್ತಿ ಬರುತ್ತೆ ಬೆಳಕು ಬರುತ್ತೆ ಭಾವನೆ ಬರುತ್ತೆ ಕೇಳೋಕೆ ಬಂದಿದ್ದೀರಿ ಯತಿಗಳಿಗೆ ವೈರಾಗಿ ಇಲ್ಲದೆ ಇರೋ ಕಾಲ ಹಳೆ ಕಾಲದಲ್ಲಿ ಒಂದೊಂದೇ ಕೂದಲು ಕೇಳೋರು ಕೊನೆಯಲ್ಲಿ ನಿದರ್ಶನ ವ್ರತ ಮರಣ ಬಂತು ಅಂತ ತಿಳ್ಕೊಂಡಾಗ ಅಥವಾ ಮರಣ ಅಪೇಕ್ಷೆ ಆದಾಗ ಪೂರ್ವಕವಾಗಿ ಅನ್ನವನ್ನು ಆಹಾರವನ್ನು ನೀರನ್ನು ವರ್ಜಿಸಿ ಮನುಷ್ಯ ತನಗೆ ತಾನೇ ಹೋಗಬೇಕು ಮೇಲ್ಮೇಲೆ ಕಾರ್ಹತ ಪದವಿ ಹೋಗಬೇಕು ಇದು ಜೈನ ಧರ್ಮ ಕ್ರೂರವಾದ ವ್ರತಗಳು ಧರ್ಮಾಮೃತ ಅಂತ ಒಂದು ಗ್ರಂಥ ಜೈನರದ್ದು ನಯಸೇನ ಅಂತ ಬರೆದಿದ್ದಾನೆ ಸಾಂಗತ್ಯದಲ್ಲಿ ಇದೆಲ್ಲ ಆಕಾಶವಾಣಿಯಲ್ಲಿ ಓದ್ತಾ ಇದ್ದೆ ಬುದ್ಧಿ ಇಲ್ಲದೆ ಕಾಲದಲ್ಲಿ ಅವ್ರು ಕೊಡೋದು ನಾವು ಓದೋದು ಗಮಕರತ್ನ ಕರಾಗಬೇಕಲ್ಲ ಆ ಹುಚ್ಚಿಗೋಸ್ಕರವಾಗಿ ಚಂದ್ರಗುಪ್ತ ಮೌರ್ಯನಂತಹ ಒಬ್ಬ ದೊರೆ ಆರ್ಯ ಚಾಣಕ್ಯರ ಶಿಷ್ಯನಾಗಿ ಸಾರ್ವಭೌಮನಾಗಿ ಪ್ರಪ್ರಥಮವಾಗಿ ರಾಮಾಯಣ ಮಹಾಭಾರತ ಯುಧಿಷ್ಠರನ ಕಾಲ ಬಿಟ್ಟು ಬಿಟ್ಟ ಮೇಲೆ ಇಡೀ ಜಗತ್ತನ್ನು ಒಂದು ಸಾರ್ವಭೌಮಕ್ಕೆ ತಂದುಕೊಂಡು ಮಗಧ ರಾಜ್ಯದಲ್ಲಿ ಮೌರ್ಯ ಸಾಮ್ರಾಜ್ಯ ಸ್ಥಾಪನೆ ಮಾಡಿದವನು ಅವರು ಯಾರೋ ಹೇಳಿದರು ಅಂತ ಬುದ್ಧಿಭ್ರಮಣೆಯಾಗಿ ದಕ್ಷಿಣ ಭಾರತಕ್ಕೆ ಬಂದು ಶ್ರವಣ ಬೆಳವಳದಲ್ಲಿ ಸಲ್ಲೇಖ ವ್ರತಕ್ಕೆ ಒಳಗಾಗಿ ವ್ರತದಿಂದ ಪ್ರಾಣ ಬಿಟ್ಟ ಅಲ್ಲಿ ಶಾಸನ ಹಾಕಿದ್ದಾರೆ ಚಂದ್ರಗುಪ್ತ ಮೌರ್ಯನಿಗೆ ನಿಮಗೆ ಪ್ರಶ್ನೆ ಕೇಳ್ತೇನೆ ನೀವು ಆ ರೀತಿ ಮೋಕ್ಷಕ್ಕೆ ಹೋಗಬೇಕು ಅಂತ ಯಾರು ಇಷ್ಟಪಡ್ತೀರಾ ನಕ್ಕು ಬಿಟ್ರು ಅವರು ನೀವು ಸ್ವಲ್ಪ ನಗ್ಬೋದಲ್ಲ ದಯವಿಟ್ಟು ನಾವು ಹೇಳ್ತೇವೆ ಅಪ್ಪ ಈ ಇಂದ ಮಾದರಿ ಕೊಡಮೆಯಾನ ವ್ರತಗಳು ಎದಕಡ ಇದೆಲ್ಲ ಯಾತಕ್ಕೆ ಮಾಡ್ತೀರಿ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಹಂಗಿಲ್ಲೇ ಹಿಂಗೆ ಪಾರು ವೆಂಕಟೇಶ್ವರ